भारती च भारत निन्नलै निया कौुरून ली पेडी सैया पूरै चन्न मनोबिलादे पूरूवे आजित दूर करूवे आजित दूर चरने हनु ಆಶ್ರಿತ ಸೂರ ತರುವೆ ಹರಿಭಕ್ತ ಅಗ್ರೇಸರನೇ ಹನುಮಂತ ಹರಿಭಕ್ತ ಅಗ್ರೇಸರನೇ ಹನುಮಂತ ಹರನುತ ಬಲವಂತ ತರುಣಿ ಕುಲದ ಶ್ರೀರಾಮನಾಜ್ಞೆಯಿಂದ ಬಹು ಸನ್ಮುದದಿಂದ ಬಹು ಸನ್ಮುದದಿಂದ ಚರದಿ ದಾಟಿ ಸೀತಾಕೃತಿ ನೋಡಿ ವನದೊಳಗೋಡ್ಯಾಡಿ ದುರುಳ ರಾಕ್ಷಸ ಪುರವಸ ಕನಿಗಿದ್ದ ಲೋಕೈಕ ಸಮರ್ಥ ಭಾರತೀ ಜಮದ್ಭಾರ ನಿನ್ನದಯ್ಯ ಕರುಣ ಪಿಡಿತಯ್ಯ ಕುಂತಿ ಜಠಾರೆಂಬೋ ನಿಧಿ ಚಂದಿರನೆ ರಾಜಾಗ್ರೇಸರನೆ ಕಂತು ಜನಕ ನಿಷ್ಠಾನುಸಾರವಾಗಿ ರಣದಲ್ಲಿ ಚೆನ್ನಾಗಿ ನಿಂತು ದುಷ್ಟ ದುರ್ಯೋಧನಾದಿಗಳನ್ನು ಸಂಹರಿಸಿದೆ ನೀನು ಜನರೇನು జనరేను ನಿನ್ನ నిన్న బహుగుణ సంపన్న ನಿನ್ನದಯ್ಯ మద్దార నిన్నదయ్య ಕರುಣದಿ ಪಿಡಿತಯ್ಯ ನಡು ಮನೆಯೆಂಬೋ ಬ್ರಾಹ್ಮಣನ ಮನೆಯಲ್ಲಿ ಅವತರಿಸಿದೆ ಮುದದಲ್ಲಿ ನಡುಮನೆಯೆಂಬೋ ಬ್ರಾಹ್ಮಣನ ಮನೆಯಲ್ಲಿ ಅವತರಿಸಿದೆ ಮುದದಲ್ಲಿ ಮೃಡ ಸರ್ವೋತ್ತಮ ಹರಿಯತನೆಂದು ವಿಶ್ವಮಿತ್ಯವೆಂದು ನುಡಿವ ಜನರುಗಳ ಮತಗಳನ್ನು ನಿರಾಕರಿಸಿ ಸಾತ್ಯಾಸ್ತ್ರ ರಚಿಸಿ ಒಡೆಯ ತಂದೆ ಶ್ರೀಪತಿ ವಿಠಲನ್ನ ಓದಿ ಪರವಿಗನ್ನ ಓದಿ ಪರವಿಗನ್ನ भारती जमद्बारुणदि पीडि कैया करुणदि पीडि कैया करुणदि पीडि कैया